Woo! <laughs> नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ವೇದವ್ಯಾಸರಿಂದ ಪ್ರತಿಸ್ಮೃತಿ ಎಂಬ ವಿದ್ಯೆಯನ್ನು ಕಲಿತುಕೊಂಡು ಅರ್ಜುನ ಅದನ್ನು ಅನುಷ್ಠಾನ ಮಾಡಿ ಐಂದ್ರಾಸ್ತ್ರ ಪಾಶುಪತಾಸ್ತ್ರ ವಾರಣಾಸ್ತ್ರ ಕೌಬೇರಾಸ್ತ್ರ ಯಾಮ್ಯಾಸ್ತ್ರ ಅನೇಕ ದೇವತಾ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡು ಬರುವುದಕ್ಕಾಗಿ ಅಣ್ಣಂದಿರ ಆಶೀರ್ವಾದವನ್ನು ಪಡೆದು ಹೊರಡ್ತಾನೆ ಸುಮಾರು ಐದು ವರ್ಷ ಕಾಲ ವನವಾಸದಲ್ಲಿ ಅರ್ಜುನ ಇಲ್ಲಿ ಆರಂಭದಲ್ಲಿಯೇ ಪಾಂಡವರ ಜೊತೆಯಲ್ಲಿ ಇರುವುದಿಲ್ಲ ಮೊದಲು ಎಲ್ಲಿಗೆ ಹೋದವನು ಅಂದರೆ ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದಾನೆ ಹಿಮವತ್ ಪರ್ವತದ ಉತ್ತರ ಭಾಗದಲ್ಲಿದ್ದು ಇವತ್ತು ಪ್ರಾಯಶಃ ನೇಪಾಳ ಅಂತ ಹೇಳ್ತಕ್ಕ ಒಂದು ಭಾ ಪ್ರಾಂತದ ಮೂಲೆಯಲ್ಲಿದ್ದದ್ದು ಆ ಪರ್ವತ ಇಂದ್ರಕೇಲ ಪರ್ವತ ಅಲ್ಲಿ ಅರ್ಜುನ ಭಯಂಕರವಾದ ತಪಸ್ಸನ್ನು ಮಾಡಿಕೊಂಡು ಭಯಂಕರವಾದ ಗಡ್ಡಮೀಸೆಗಳನ್ನು ಬೆಳೆಸಿ ಅನ್ನಾಹಾರದಲ್ಲಿ ವಿಜಯವನ್ನು ಸಾಧಿಸಿಕೊಂಡು ಉಚಿತ ಕ್ರೋಧನಾಗಿ ಮೈಯೆಲ್ಲ ಭಸ್ಮಲೇಪಿಸಿಕೊಂಡು ಭಯಂಕರ ತಪಸ್ಸನ್ನು ಮಾಡುತ್ತಿದ್ದ ಆಗ ಶಿವಪಾರ್ವತಿಯರು ಮೇಲೆ ಹೋಗ್ತಾ ಇದ್ದವರು ಇವನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಆ ಹೊತ್ತಿಗೆ ಸರಿಯಾಗಿ ಮೂಕನೆಂಬ ಒಬ್ಬ ಅಸುರ ಮೂಕಾಸುರ ಅವನು ಅರ್ಜುನನನ್ನು ಕೊಲ್ಲಬೇಕು ಅಂತ ಹಿಂಬದಿಯಿಂದ ಬರಲಾಗಿ ಪರಮಶಿವ ತನ್ನ ಅಸ್ತ್ರದಿಂದ ಆ ಹಂದಿಯನ್ನು ಸಂಹಾರ ಮಾಡುವ ಕಾಲಕ್ಕೆ ಸರಿಯಾಗಿ ಅರ್ಜುನನ ಬಾಣವು ಒಂದು ಅಲ್ಲಿ ಹೋಗಿ ಬೀಳುತ್ತೆ ಇದು ನಮ್ಮದು ನಮ್ಮದು ಎಂಬುದಾಗಿ ಪರಸ್ಪರ ಸಣ್ಣದಾಗಿ ವಾಗ್ವಾದದಿಂದ ಆರಂಭವಾಗಿ ಅದು ಕೊನೆಯಲ್ಲಿ ಶಿವ ಮತ್ತು ಅರ್ಜುನರ ಪರಸ್ಪರ ಕಾದಾಟಕ್ಕೆ ತಿರುಗಿಕೊಳ್ಳುತ್ತೆ ಆ ಕಾದಾಟದಲ್ಲಿ ಅರ್ಜುನನ ಕೈ ಕ್ರಮೇಣ ತಗ್ಗುತ್ತಾ ತಗ್ಗುತ್ತಾ ಶಿವನ ಕೈ ಮೇಲಾಗ್ತಾ ಆಗ್ತಾ ಏನು ಗಾಂಡಿವ ಧನುಸ್ಸನ್ನು ಉಪಯೋಗ ಮಾಡಿದರೂ ಬಗ್ತಾ ಇಲ್ಲ ಇವನು ಯಾವನು ಇವನು ಸಾಮಾನ್ಯನಲ್ಲ ಅಂಥೇಳಿ ಬಾಣಗಳೆಲ್ಲ ಮುಗಿದು ಹೋದ ಮೇಲೆ ಅಕ್ಷಯ ಬಾಣದಲ್ಲಿ ಬಿಲ್ಲಿನಿಂದಲೇ ಹೊಡೆಯುವುದಕ್ಕೆ ಹೋದಾಗ ಆ ಕಿರಾತ ರೂಪದಲ್ಲಿದ್ದ ಪರಮಶಿವ ಅವನನ್ನು ಬಿಲ್ಲನ್ನು ಕಿತ್ತುಕೊಂಡು ಬಿಡ್ತಾನೆ ಆಮೇಲೆ ಕೊನೆಯಲ್ಲಿ ಶಿವಪೂಜೆಯನ್ನು ಮಾಡಿ ನೋಡ್ತೇನೆ ಅಂತ ಶಿವಪೂಜೆಯನ್ನು ಮಾಡಿ ಅರ್ಜುನ ಕಿರಾತನ ಮೇಲೆ ಮತ್ತೊಂದು ಸಲ ಕುಸ್ತಿಗೆ ನಿಂತಾಗ ಅವನು ಶಿವಲಿಂಗದ ಮೇಲೆ ಇಟ್ಟಿದ್ದ ಪುಷ್ಪಗಳು ಬಿಲ್ವಪತ್ರ ಎಲ್ಲವೂ ಕಿರಾತನ ಪಾದದಲ್ಲಿದ್ದದ್ದನ್ನು ಕಂಡು ಇವನೇ ಪರಮಶಿವ ಎಂಬುದಾಗಿ ತಿಳಿದು ಕ್ಷಮಾ ಯಾಚನೆ ಮಾಡ್ತಾನೆ ನಾನು ತಪ್ಪು ಮಾಡಿಬಿಟ್ಟೆ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಿ ನನ್ನನ್ನು ಕ್ಷಮಿಸು ಅಂತ ಕೇಳಿ ತನ್ನ ನಿಜ ಸ್ವರೂಪವನ್ನು ಪರಮಶಿವ ತೋರಿಸಿ ತಾನು ಒಲಿದು ಅವನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾನೆ ಅನ್ನೋದು ಕಿರಾತಾರ್ಜುನಿಯದ ಕಥೆ ಇದೊಂದು ದೊಡ್ಡ ಉಪಾಖ್ಯಾನ ಮಹಾಭಾರತದಲ್ಲಿ ಇದನ್ನು ಭಾರವಿ ಎಂಬ ಸಂಸ್ಕೃತ ಕವಿ ಒಂದು ಮಹಾಕಾವ್ಯವನ್ನಾಗಿ ಕಿರಾತಾರ್ಜುನೀಯ ಅಂತ ಮಾಡಿದ್ದಾನೆ ಮೂಲದ ಮಹಾಭಾರತ ಗ್ರಂಥವನ್ನು ಆಧರಿಸಿ ಎಷ್ಟೊಂದು ಮಹಾಕವಿಗಳು ನಾಟಕಗಳನ್ನು ಕಾವ್ಯಗಳನ್ನು ಖಂಡಕಾವ್ಯಗಳನ್ನು ಬರೆದಿದ್ದಾರೆ ಅಂತ ನೋಡಿದರೆ ಮಹಾಭಾರತದ ಯೋಗ್ಯತೆ ಅದರ ಗರ್ಭ ಪೊಟೆನ್ಷಿಯಲ್ ತಮಗೆ ಅರ್ಥವಾಗಬಹುದು ಆಶ್ಚರ್ಯಕರವಾದ ಕಥೆ ಇದು ಇಂದ್ರ ನನ್ನೇ ಗೆದ್ದ ಇಂದ್ರ ಈ ರೂಪದಲ್ಲಿ ತನ್ನ ಮಗನನ್ನು ಇಲ್ಲಿ ಕೂತದ್ದನ್ನು ನೋಡಿ ಸಂತೋಷಪಟ್ಟು ತನ್ನ ದಿವ್ಯರಥವನ್ನು ಮಾತಲಿ ಸಮೇತ ಕಳುಹಿಸಿ ದೇವಲೋಕಕ್ಕೆ ಬಾ ಎಂಬುದಾಗಿ ಕರ್ಕೊಂಡು ಹೋಗ್ತಾನೆ ಅದು ಮುಂದಿನ ಕಥೆ ದೇವಲೋಕಕ್ಕೆ ಹೋದಂಥ ಅವನು ಅಲ್ಲಿ ಅನೇಕ ವರ್ಷ ಇದ್ದು ಚಿತ್ರರಥರೆಂಬ ಗಂಧರ್ವನಿಂದ ಸಂಗೀತವನ್ನು ನಾಟ್ಯವನ್ನು ವಾದ್ಯಗಳನ್ನು ಅನೇಕ ವಿದ್ಯೆಗಳನ್ನು ಗಂಧರ್ವ ವಿದ್ಯೆಗಳನ್ನು ಅರ್ಜುನ ಪಡೆದುಕೊಳ್ತಾನೆ ಒಂದು ದಿವಸ ಇಂದ್ರ ಸಭೆಯಲ್ಲಿ ಊರ್ವಶಿ ನಾಟ್ಯವಿದ್ದಾಗ ಊರ್ವಶಿಯನ್ನು ಎವೆಯಕ್ಕದೆ ದಿಟ್ಟಿಸಿ ನೋಡ್ತಾ ಇದ್ದ ಅರ್ಜುನನ ಮನದ ಭಾವವನ್ನು ಇಂದ್ರ ತಪ್ಪಾಗಿ ತಿಳಿದುಕೊಂಡು ಅವಳಲ್ಲಿ ಅಭಿಪ್ರಾಯವಿದೆ ಅಂತ ಹೇಳಿಕೊಂಡು ಊರ್ವಶಿಯನ್ನು ಚಿತ್ರಸೇನೆಂಬ ಗಂಧರ್ವನ ಜೊತೆಯಲ್ಲಿ ಅವರು ಏಕಾಂತವಾಗಿ ಸಂಗಮಿಸುವುದಕ್ಕೆ ಎಂಬುದಾಗಿ ಅರ್ಜುನನ ಬಿಡಾರಕ್ಕೆ ಕಳಿಸಿದಾಗ ಅರ್ಜುನ ಬಾಗಲಲ್ಲಿ ಅವಳನ್ನು ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಅಭಿವಾದನೆ ಮಾಡಿ ನೀನು ನನಗೆ ತಾಯಿ ಸಮಾನ ಅಂತ ಹೇಳುವಾಗ ಊರ್ವಶಿ ಸಿಟ್ಟಿಗೆ ಹೇಳ್ತಾಳೆ ಮೂಢ ಎಂತೆಂಥ ರಾಜರ್ಷಿಗಳು ಬ್ರಹ್ಮರ್ಷಿಗಳು ತಪಸ್ಸು ಮಾಡಿ ನನ್ನ ದರ್ಶನ ಕೂಡ ಪಡೆಯೋದಕ್ಕಾಗದೇ ಇರುವಾಗ ನಾನಾಗಿ ಆಸೆಪಟ್ಟು ಇಂದ್ರ ಹೇಳಿದ ನಿಮ್ಮ ತಂದೆ ಅಂತ ನಾನು ನಿನ್ನನ್ನು ಸಂಗಮಿಸಬೇಕು ಅಂತ ಬಂದರೆ ನಿರಾಶೆ ಮಾಡಿದೆಯಲ್ಲ ಅದಕ್ಕೆ ಅರ್ಜುನ ಹೇಳ್ತಾನೆ ಇಲ್ಲ ಇಲ್ಲ ನನ್ನ ವಂಶದ ಪೂರ್ವಜ ಪುರೂರವನ ಪತ್ನಿಯಾಗಿದ್ದವಳು ನೀನು ಹೇಗಿರಬಹುದು ಅಂತ ಗೌರವ ಭಾವದಿಂದ ನೋಡಿದ್ದೆ ಹೊರತು ಕಾಮೋದ್ರೇಕಿತನಾಗಿ ನೋಡಲಿಲ್ಲ ಅಂದಾಗ ಅದನ್ನು ಸಹಿಸದೆ ಊರ್ವಶಿ ಅವನಿಗೆ ಶಾಪ ಕೊಡ್ತಾಳೆ ಒಂದು ವರ್ಷ ನೀನು ನಪುಂಸಕನಾಗಿ ಹೋಗು ಅಂತ ಆಗ ಅರ್ಜುನ ತುಂಬ ಬೇಸರ ಪಟ್ಟುಕೊಳ್ತಾನೆ ಶಿವನನ್ನು ಜಯಿಸಿದರೆ ಪಾಶುಪತಾಸ್ತ್ರ ಬಂತು ತಂದೆ ಹೇಳಿದ ಅಂತ ಇಂದ್ರಲೋಕಕ್ಕೆ ಬಂದರೆ ನಪುಂಸಕತ್ವ ಬಂತಲ್ಲ ಅಂದಾಗ ಆಗ ಏನು ಹೇಳ್ತಾನೆ ಇಲ್ಲ ಇಲ್ಲ ನಿಮ್ಮ ಅಜ್ಞಾತವಾಸ ಕಾಲದಲ್ಲಿ ಇದು ಒಂದು ಉಪಕಾರವಾಗುತ್ತೆ ವರವಾಗುತ್ತೆ ಚಿಂತನೆ ಮಾಡಬೇಡ ಅಂತ ಹೇಳಿದ್ದು ಇದು ಸ್ವಲ್ಪ ಹಾಸ್ಯಮಿಶ್ರಿತವಾದ ಶೃಂಗಾರ ಪ್ರಸಂಗ ಇದು ಊರ್ವಶಿ ಪ್ರಸಂಗ ಇದನ್ನು ಕನ್ನಡದ ಕವಿ ಕುಮಾರವ್ಯಾಸ ತುಂಬ ಸೊಗಸಾಗಿ ವರ್ಣಿಸಿದ್ದಾನೆ ಇಂದ್ರಲೋಕದಲ್ಲಿ ಐದು ವರ್ಷ ಇದ್ದನಂತೆ ಅರ್ಜುನ ಆರನೇ ವರ್ಷದಲ್ಲಿ ಈಗ ನಾವು ನಳಚರಿತ್ರೆಗೆ ಬರ್ತಾ ಇದ್ದೇವೆ ಈ ನಳಚರಿತ್ರೆ ಈ ಕಥೆಯನ್ನು ಬೃಹದೇಶ್ವರ ಎಂಬ ಮಹರ್ಷಿ ಧರ್ಮರಾಜನಿಗೆ ಹೇಳ್ತಾರೆ ಲೋಮಶರು ಅದಕ್ಕೆ ಪೂರ್ವದಲ್ಲಿ ಧರ್ಮರಾಜನನ್ನು ಭೇಟಿಯಾಗಿ ಅನೇಕ ನೀತಿ ಧರ್ಮಗಳನ್ನು ಹೇಳ್ತಾಳೆ ಈ ವನಪರ್ವದಲ್ಲಿರುವುದೆಲ್ಲ ಈ ನೀತಿ ಧರ್ಮ ಋಷಿಗಳ ಉಪಾಖ್ಯಾನ ಬೃಹದಶ್ವರೆಂಬ ಮಹರ್ಷಿ ಬೃಹದಶ್ವ ದೊಡ್ಡ ಕುದುರೆ ಅಂದರೆ ಹಯಗ್ರೀವ ದೇವರು ಹಯಗ್ರೀವ ದೇವರ ಹೆಸರನ್ನು ಒಬ್ಬ ಮಹರ್ಷಿ ಇಲ್ಲಿ ಬಂದು ಧರ್ಮರಾಜನ ಜೊತೆಯಲ್ಲಿ ಕುಶಲ ಪ್ರಶ್ನೆ ಮಾಡುವಾಗ ಆಕಸ್ಮಿಕವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಜ ಮಹರ್ಷಿಗಳೇ ಧರ್ಮದ ಬಲವಿದ್ದು ತಮ್ಮಂದರು ವಿಧೇಯನಾಗಿದ್ದು ಹೀಗೆ ನನ್ನಂತೆ ರಾಜ್ಯಭ್ರಷ್ಟನಾಗಿ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಕಷ್ಟಪಟ್ಟವರಿನ್ನೊಬ್ಬರುಂಟೆ ಉಂಟೆ ಎಂಬುದಾಗಿ ತನ್ನ ಕಷ್ಟವೇ ತನಗೆ ಅಂತ ಹೇಳಿಕೊಳ್ಳೋದು ಮನುಷ್ಯನ ಸ್ವಭಾವ ನನ್ನಷ್ಟು ಕಷ್ಟಪಟ್ಟವ್ರು ಯಾರೂ ಇಲ್ಲ ಅಂತ ಪ್ರತಿಯೊಬ್ಬನೂ ದುಃಖದಲ್ಲಿ ತನ್ನ ದುಃಖವನ್ನೇ ಉತ್ಪ್ರೇಕ್ಷೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಬೃಹದೇಶ್ವರು ಹೇಳ್ತಾರೆ ನಿನಗಿಂತ ಹೆಚ್ಚು ಕಷ್ಟಪಟ್ಟವರುಂಟು ನಿನಗಾದರೂ ಪಕ್ಕದಲ್ಲಿ ತಮ್ಮಂದರಿದ್ದಾರೆ ಹೆಂಡತಿ ಪಕ್ಕದಲ್ಲಿದ್ದಾಳೆ ಕೃಷ್ಣನ ಅನುಗ್ರಹವಿದೆ ಎಷ್ಟೋ ಶತಮಾನಗಳ ಸಹಸ್ರಮಾನಗಳ ಹಿಂದೆ ಇದು ಋತುಪರ್ಣ ರಾಜನ ಕಾಲ ಶ್ರೀರಾಮಚಂದ್ರನಿಗಿಂತ ಪೂರ್ವದಲ್ಲಿದ್ದ ಒಬ್ಬ ರಾಜರ್ಷಿ ಇಕ್ಷ್ವಾಕು ರಾಜ್ಯದ ದೊರೆ ಅದೆಲ್ಲ ವಂಶಾವಳಿಗಳನ್ನು ಕೊಟ್ಟಿದ್ದಾರೆ ಭಾಗವತದಲ್ಲಿ ವಿಷ್ಣು ಪುರಾಣದಲ್ಲಿ ಇದೆಲ್ಲ ನಡೆದ ಕಥೆ ಈ ಕಥೆ ಮಹಾಭಾರತಕ್ಕಿಂತ ಎಷ್ಟೋ ಶತಮಾನಗಳ ಪೂರ್ವದಲ್ಲಿ ನಡೆದರೂ ವೇದವ್ಯಾಸರು ಸಮಯೋಚಿತವಾಗಿ ಇದನ್ನೆಲ್ಲ ಇಲ್ಲಿ ಹೆಣೆದಿದ್ದಾರಾದ್ದರಿಂದ ಉಪಕಥೆಗಳನ್ನು ಉಪಾಖ್ಯಾನಗಳನ್ನು ವ್ಯಾಸರು ಬರೆಯಲಿಲ್ಲ ಅಂತ ಹೇಳುವುದಕ್ಕೆ ಅವಕಾಶವಿಲ್ಲ ಎಷ್ಟು ಸುಂದರವಾಗಿವೆ ಅಂದರೆ ಈ ಒಂದನ್ನೇ ನಮ್ಮ ಕನ್ನಡದ ಕವಿ ಸಂತರು ಕನಕದಾಸರು ಅದ್ಭುತವಾದ ಮಹಾಕಾವ್ಯವನ್ನಾಗಿ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಶ್ರೀಹರ್ಷನೆಂಬ ಕವಿ ದೊರೆ ನೈಷಧೀಯ ಚರಿತ ನಿಷಧರಾಜ್ಯದಲ್ಲಿದ್ದ ಈ ದೊರೆಯ ಕಷ್ಟ ಸುಖಾನುಭವಗಳನ್ನು ಕುರಿತು ಸ್ವಲ್ಪ ಕಠಿಣವಾದಂತಹ ಅದ್ಭುತವಾದ ಕಾವ್ಯ ಬರೆದಿದ್ದಾನೆ ಮಹಾಕಾವ್ಯ ಪಂಚಕಾವ್ಯಗಳಲ್ಲಿ ಭಾರವಿ ಬರೆದದ್ದು ಕಿರಾತಾರ್ಜುನಿಯದಂತೆ ಈ ನಳೋಪಾಖ್ಯಾನದ ಕಥೆಯು ಒಂದು ಪ್ರಸಿದ್ಧವಾದದ್ದು ಅದನ್ನು ಸ್ವಲ್ಪ ನಾವು ವಿವರಿಸಿ ತಿಳ್ಕೊಳ್ಬೇಕು ನಳಚಕ್ರವರ್ತಿ ಚಂದ್ರವಂಶದ ದೊರೆ ಒಂದು ದಿವಸ ಅವನು ಅರಮನೆಯಲ್ಲಿ ತನ್ನ ಕ್ರೀಡೋದ್ಯಾನದಲ್ಲಿ ಸರೋವರದ ಬಳಿ ಕುಳಿತಿದ್ದಾಗ ಅನೇಕ ಹಂಸಗಳು ಬಂಗಾರದ ರೆಕ್ಕೆ ಉಳ್ಳವು ಮಾನಸ ಸರೋವರಕ್ಕೆ ಹಾರಿ ಹೋಗ್ತಾ ದಕ್ಷಿಣ ಪ್ರಾಂತದಿಂದ ಆ ಸರೋವರದಲ್ಲಿ ವಿಹಾರ ಮಾಡುವಾಗ ಅನ್ಯಮನಸ್ಕನಾಗಿದ್ದ ಅವಿವಾಹಿತನಾಗಿದ್ದ ನಳಚಕ್ರವರ್ತಿ ಯುವಕ ಚಿಕ್ಕ ವಯಸ್ಸಿನವನು ಸುಂದರಾಂಗ ಸಕಲ ಪಾರಂಗತ ಅವನು ಒಂದು ಹಂಸವನ್ನು ಹಿಡಿದು ಬಿಟ್ಟ ಕೈಯಲ್ಲಿ ಆ ಹಂಸ ಹೇಳಿತು ಮನುಷ್ಯ ಸ್ಪರ್ಶವಾದರೆ ನನ್ನ ಉಳಿದಿದ್ದ ಹಂಸಗಳು ಬಹಿಷ್ಕಾರ ಹಾಕಿಬಿಡ್ತವೆ ಮಾರಾಯ ನನ್ನನ್ನು ಬಿಟ್ಟು ಬಿಡುವಂಥದ್ದು ಗೋಗರೆಯುತ್ತೆ ಮನುಷ್ಯ ಸ್ವರದಲ್ಲಿ ಮಾತನಾಡಿದ ಹಂಸವನ್ನು ಕಂಡು ನಳಚಕ್ರವರ್ತಿ ಆಶ್ಚರ್ಯವನ್ನು ಪಟ್ಟು ಆಯಿತು ನಿನ್ನನ್ನು ಬಿಡ್ತೇನೆ ಅಂತ ಹೇಳುವಾಗ ಹಂಸ ಹೇಳಿತು ನನ್ನನ್ನು ಜೀವಂತ ಬಿಟ್ಟದಕ್ಕಾಗಿ ನಿನಗೊಂದು ಉಪಕಾರವನ್ನು ಮಾಡ್ತೇನೆ ವಿದರ್ಭ ದೇಶದಲ್ಲಿ ನಿನಗೆ ಅನುಕೂಲವಾದಂಥ ಅನುರೂಪಳಾದಂಥ ಒಬ್ಬ ರಾಜಪುತ್ರಿ ಇದ್ದಾಳೆ ಭೀಮ ಎಂಬ ದೊರೆಯ ಮಗಳು ದಮಯಂತಿ ಅಂತವಳ ಹೆಸರು ಅತ್ಯಂತ ಸುಂದರಾಂಗಿ ಸಕಲ ಕಲಾವಲ್ಲಭೆ ದಯವುಳ್ಳವಳು ಆ ಗುಣಗಳನ್ನೆಲ್ಲ ವರ್ಣಿಸಿ ಅವಳ ಹತ್ರ ಹೋಗಿ ನಿನ್ನ ಗುಣಗಳನ್ನು ವರ್ಣಿಸ್ತೇನೆ ಅಲ್ಲಿಂದ ಬಂದು ನಿನ್ನಲ್ಲಿ ಸಮಾಚಾರವನ್ನು ಕೊಡ್ತೇನೆ ನಿಮ್ಮಿಬ್ಬರಲ್ಲಿ ಈ ರೀತಿಯ ಒಂದು ಪ್ರೀತಿ ಉಂಟಾಗುವುದು ಕಾರಣವಾಗ್ತೇನೆ ಅಂತ ಇದು ಹಂಸ ಆ ಸಂದೇಶವನ್ನು ಬೀರುತ್ತೆ ಅದನ್ನು ಬಿಟ್ಟುಬಿಟ್ಟ ನಳ ಚಕ್ರವರ್ತಿ ಅದು ಹೋಯಿತು ದಮಯಂತಿ ಆಸ್ಥಾನಕ್ಕೆ ಅದೇ ರೀತಿ ಸರೋವರದಲ್ಲಿದ್ದು ದಮಯಂತಿಯನ್ನು ಕೋರಿತು ಮನುಷ್ಯ ಮಾತಲ್ಲಿ ಹೇಳಿತು ಅಮ್ಮ ನಿನಗೆ ಸರಿಯಾದ ಗಂಡ ಬೇಕು ಅಂದರೆ ಆ ನಳ ಮಹಾರಾಜನನ್ನು ಬಿಟ್ಟು ಭೂಮಂಡಲದಾರು ಇಲ್ಲ ಅಂಥೇಳಿ ಇವರವರಲ್ಲಿ ಪರಸ್ಪರವಾಗಿ ಪ್ರೀತಿ ಉಂಟಾಗುವಂತೆ ಕಣ್ಣಿಂದ ಒಬ್ಬರೊಬ್ಬರು ನೋಡದೇ ಇದ್ದರೂ ಕೂಡ ಪ್ರೀತಿ ಉಂಟಾಗುವಂತೆ ಮಾಡಿ ಒಂದು ದಿವಸ ಭೀಮ ಚಕ್ರವರ್ತಿ ತನ್ನ ಮಗಳಿಗೆ ಸ್ವಯಂವರಕ್ಕೋಸ್ಕರವಾಗಿ ದೇವಲೋಕಕ್ಕೆ ಮನುಷ್ಯ ಲೋಕಕ್ಕೆ ಬೇರೆ ಬೇರೆ ಲೋಕಗಳಿಗೆ ಆಹ್ವಾನವನ್ನು ಕಳಿಸ್ತಾನೆ ಆ ಹೊತ್ತಿನಲ್ಲಿ ನಳಚಕ್ರವರ್ತಿಯು ಈ ವಿವಾಹಕ್ಕೋಸ್ಕರವಾಗಿ ಸ್ವಯಂವರಕ್ಕೆ ಯಾಕೆಂದರೆ ಕನ್ಯಾ ಯಾರನ್ನು ಬರೆಸ್ತಾಳೆಯೋ ಏನೋ ದೊರೆಗಳಿಗೆ ನಿರ್ಬಂಧ ತಾವಿಬ್ಬರೇ ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ ಆದ್ದರಿಂದ ವಿದರ್ಭ ದೇಶಕ್ಕೆ ಹೊರಟವನನ್ನು ದಾರಿಯಲ್ಲಿ ದೇವತೆಗಳು ಅಡ್ಡ ಹಾಕ್ತಾರೆ ಇಂದ್ರ ಅಗ್ನಿ ವರುಣ ಮೊದಲಾದವರು ನಾಲ್ವರು ಅಡ್ಡ ಹಾಕಿ ಎಲ್ಲಿ ಹೊರಟೋಗ್ತಿದ್ದೀಯ ನೀನು ಅಂತ ಕೇಳಿದರು ನಳ ಸುಳ್ಳು ಹೇಳಲಿಲ್ಲ ನಾ ಸ್ವಯಂವರಕ್ಕೆ ಹೊರಟಿದ್ದೇನೆ ಎಂದ ಆಗ ದೇವತೆಗಳು ಹೇಳಿದರು ನಾವು ಅದೇ ಸ್ವಯಂವರಕ್ಕೆ ಹೊರಟಿದ್ದೇವೆ ನೀನೇನಾದರೂ ಪ್ರತ್ಯಕ್ಷವಾಗಿ ನೀನು ದಮಯಂತಿ ಕಾಣಿಸ್ಕೊಂಡ್ರೆ ನಮಗೆ ಆಸೆ ತಪ್ಪಿ ಹೋಗುತ್ತೆ ನಮ್ಮನ್ನು ಅವಳು ಒರೆಸೋದಿಲ್ಲ ಆದ್ದರಿಂದ ನೀನು ಒಂದು ಕೆಲಸ ಮಾಡಬೇಕು ನಮ್ಮ ಪರವಾಗಿ ದೂತನಾಗಿ ದಮಯಂತಿ ಹತ್ರ ರಹಸ್ಯವಾಗಿ ಹೋಗಿ ನೀನು ನಾವು ನಾಲ್ವರಲ್ಲಿ ದೇವತೆಗಳಲ್ಲಿ ಇಂದ್ರ ಅಗ್ನಿ ವರುಣ ಯಮ ಇವರಲ್ಲಿ ಯಾರನ್ನೊಬ್ಬರನ್ನಾರು ಒರೆಸಬೇಕು ಅಂತ ನೀನಾಗಿ ದೌತ್ಯವನ್ನು ಮಾಡಬೇಕು ಅಂತ ಕೇಳಿದ ಕೂಡಲೇ ನಡನಿಗೆ ತುಂಬ ಸಂಕಟವಾಗುತ್ತೆ ಅಯ್ಯೋ ನಾನು ಪ್ರೇಮಿಸಿದ್ದ ಹುಡುಗಿಯನ್ನು ಇವರು ಕೇಳ್ತಾರಲ್ಲ ಅಂತ ಮಾತು ಕೊಟ್ಟಿದ್ದರಿಂದ ಅದಕ್ಕೆ ಅಂಜದೆ ರಹಸ್ಯವಾಗಿ ದೇವತೆಗಳು ಕೊಟ್ಟ ವರಪ್ರಸಾದದಿಂದ ಅದೃಶ್ಯನಾಗಿ ಯಾರಿಗೂ ಗೊತ್ತಿಲ್ಲದಂತೆ ಅಂತಃಪುರವನ್ನು ಸೇರಿ ಅದೆಲ್ಲ ಮಾಯೆ ಬಾಗಿಲು ತನ್ನಷ್ಟು ತಾನೇ ತೆಗೆಯುತ್ತೆ ಬಾಗಲಕಾರರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ದೇವತೆಗಳ ವರಪ್ರಸಾದದಿಂದ ದಮಯಂತಿ ಬೆಚ್ಚು ಬೀಳುತ್ತಾಳೆ ಯಾರು ನೀನು ಅಂತ ಕೇಳಿದ್ರೆ ನಾನೇ ನಳ ಬಂದಿದ್ದೇನೆ ದೇವತೆಗಳ ದೂತನಾಗಿ ನೀನು ನನ್ನನ್ನು ಮದುವೆ ಆಗ್ತಕ್ಕದ್ದಲ್ಲ ದೇವತೆಗಳಲ್ಲಿ ಯಾರನ್ನಾರು ಒಬ್ಬರನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದಾಗ ಅವಳು ಗೋಳಾಡ್ತಾಳೆ ಇಂಥ ಮಾತನ್ನು ಬಂದು ಹೇಳ್ತೀಯಲ್ಲ ನನ್ನ ಪ್ರಿಯನಾದವನು ಹೋಗಿ ಹೇಳು ಅದೇ ದೇವತೆಗಳಿಗೆ ನಾನು ನಿನ್ನನ್ನೇ ಮದುವೆ ಆಗೋದೆ ಹೊರತು ಆ ದೇವತೆಗಳಲ್ಲಿ ಯಾರೂ ನನಗೆ ಬೇಡ ಅಂತ ಹೇಳಿ ದಿಟ್ಟತನದಿಂದ ಹೇಳಿದ ಮೇಲೆ ನಳ ಅದನ್ನು ಬಂದು ದೇವತೆಗಳಿಗೆ ಹೇಳಿದ ದೇವತೆಗಳೇ ಕುತೂಹಲವಾಯಿತು ಪರೀಕ್ಷೆ ಮಾಡಬೇಕು ನಳನನ್ನು ದಮಯಂತಿಯ ಸತ್ಯವನ್ನು ಎಂಬುದಾಗಿ ಸ್ವಯಂವರ ಸಭೆಯಲ್ಲಿ ಅವರು ನಾಲ್ವರು ನಳನಂತೆಯೇ ರೂಪವನ್ನು ಧರಿಸಿ ನಳನ ಪಕ್ಕಗಳಲ್ಲಿ ಎಡಗಡೆ ಬಲಗಡೆ ಕೂತ್ಕೊಂಡು ಹೊತ್ತು ಐವರು ನಳರು ಆ ಸಭೆಯಲ್ಲಿ ಕಾಣಿಸ್ತಾ ಇದ್ದಾರೆ ಯೋಚನೆ ಮಾಡ್ತಾಳೆ ದಮಯಂತಿ ಏನಿದು ನಾನು ಒಬ್ಬ ನಳನನ್ನು ಕೇಳಿದ್ರೆ ಇಲ್ಲ ಐದು ಜನ ಒಂದೇ ರೀತಿ ಕೇಳ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯಪಡ್ತಾಳೆ ಕೊನೆಯಲ್ಲಿ ದೇವತೆಗಳನ್ನೇ ಪ್ರಾರ್ಥನೆ ಮಾಡ್ತಾಳೆ ಈ ಕಥೆ ಮೂಲದಲ್ಲಿ ಒಂದು ರೀತಿಯಲ್ಲಿದೆ ನೈಷಧ ಚರಿತ್ರದಲ್ಲಿ ಅಲ್ಲಿ ಕವಿ ಒಂದು ಚಮತ್ಕಾರ ಮಾಡಿದ್ದಾನೆ ಅವಳಿಗೆ ಚಿಂತಾಮಣಿ ಅಂತ ಒಂದು ಮಂತ್ರ ಗೊತ್ತಿತ್ತು ಆ ಮಂತ್ರವನ್ನು ಬಾಯಿ ಬಿಟ್ಟು ಹೇಳಿದೆ ಅದರಲ್ಲಿ ಮೊದಲಲ್ಲಿ ಯಾವ ಅಕ್ಷರ ಬರ್ತದೆ ನಡುವೆಯಲ್ಲಿ ಯಾವುದು ಬರ್ತದೆ ಕೊನೆಯಲ್ಲಿ ಯಾವುದು ಬರ್ತದೆ ಅನ್ನೋ ಮಾರ್ಮಿಕವಾಗಿ ಸೂಚನೆ ಮಾಡಿ ಆ ಮಂತ್ರ ಜಪ ಮಾಡಿದವರಿಗೆ ಸಕಲ ಸಿದ್ಧಿ ಉಂಟು ಎಂಬುದನ್ನು ಹೇಳಿ ಇದ್ದಿರ್ಬೋದು ಆ ಐತಿಹ್ಯ ಈ ವ್ಯಾಸರು ಬರೆದಿಲ್ಲ ಆ ಮಂತ್ರ ಜಪದಿಂದ ಅವಳಿಗೆ ದೇವತೆಗಳ ಚಿಹ್ನಗಳು ಕಾಣಿಸ್ತವೆ ದೇವತೆಗಳಲ್ಲಿ ಮೈ ಬೆವರಿರಲಿಲ್ಲ ನಳನ ಮೈಯಲ್ಲಿ ಬೆವರಿತ್ತು ನಳನ ಕೊರಳಲ್ಲಿ ಬಾಡಿದ ಮಾಲಿಕೆ ಇತ್ತು ದೇವತೆಗಳ ಕೊರಳಲ್ಲಿ ಬಾಡಿದ ಮಾಲಿಕೆ ಇರಲಿಲ್ಲ ದೇವತೆಗಳು ಕೂತಿದ್ದ ಜಾಗದಲ್ಲಿ ನೆರಳು ಬೀಳ್ತಾ ಇರಲಿಲ್ಲ ನಳ ಕೂತಿದ್ದ ಜಾಗದಲ್ಲಿ ನೆರಳು ಇತ್ತು ದೇವತೆಗಳ ಕಾಲು ನೆಲವನ್ನು ಮುಟ್ಟುತ್ತಾ ಇರಲಿಲ್ಲ ನಳನ ಕಾಲು ನೆಲವನ್ನು ಮುಟ್ಟುತ್ತಾ ಇತ್ತು ಈ ಪರೀಕ್ಷೆಗಳಿಂದ ಇವನೇ ನಳ ಎಂಬುದಾಗಿ ಪತ್ತೆ ಮಾಡಿ ತನ್ನ ಕೈಯಲ್ಲಿದ್ದ ಅಮೋಘವಾದ ಮಾಲಿಕೆಯನ್ನು ನಳನ ಕೊರಳಿಗೆ ಹಾಕ್ತಾಳೆ ಎಲ್ಲರೂ ಸಂತೋಷಪಟ್ಟರು ನಳ ದಮಯಂತಿ ವಿವಾಹ ದೂರಿಯಾಗಿ ನಡೆದು ಹೋಯಿತು ನಡೆದ ಮೇಲೆ ದೇವತೆಗಳು ವಾಪಸ್ಸು ಹೋಗ್ತಾ ಇದ್ದಾರೆ ಕಲಿಪುರುಷ ಎದುರುಗಡೆ ಸಿಕ್ಕಿದ ಅವನು ದೇವತೆಗಳನ್ನು ಕೇಳಿದ ಎಲ್ಲಿಗೆ ಹೋಗಿದ್ರಿ ನೀವು ನಾವು ನಳ ದಮಯಂತಿ ವಿವಾಹಕ್ಕೆ ಹೋಗಿದ್ದು ಅಯ್ಯೋ ನಾನು ಅಲ್ಲಿಗೆ ಹೊರಟಿದ್ನಲ್ಲ ಮುಗಿದೋಯ್ತೆ ವಿವಾಹ ಯಾರನ್ನು ಮದುವೆಯಾದವಳು ನಳ ಮಹಾರಾಜನನ್ನ ಅಂದ ಕೂಡಲೇ ಹಾಗಿದ್ದರೆ ನಾನು ನಳನನ್ನು ಪ್ರವೇಶ ಮಾಡಿ ಅವನು ಒಳಗಡೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುವಂಥ ಪ್ರೇರೇಪಣೆಯನ್ನು ಕೊಟ್ಟು ನಳದ ಮಂತೆಯ ದಾಂಪತ್ಯಕ್ಕೆ ತೊಂದರೆ ತರತೆಯನ್ನು ನೋಡೋಣ ಅಂತ ಕಳಿ ಶಪಥವನ್ನು ಮಾಡ್ತಾನೆ ನಳನ ಗೃಹಕ್ಕೋಸ್ಕರವಾಗಿ ಅಲ್ಲಿಂದ ಮುಂದಕ್ಕೆ ಕಥೆ ಹೆಚ್ಚು ಕಮ್ಮಿ ಧರ್ಮರಾಜನ ಕಥೆ ಜಾಡಿಗೆ ಬರ್ತದೆ ನಳನಿಗೆ ಒಬ್ಬ ತಮ್ಮ ಇದ್ದ ಪುಷ್ಕರನೆಂಬುವನು ಅವನು ಜೂಜನ್ನು ವ್ಯಸನ ಮಾಡಿಕೊಂಡಿದ್ದವನು ಕುಡಿತಾ ಇದ್ದವನು ಅನೇಕ ಕೆಟ್ಟ ಚಟಗಳಿದ್ದವು ಅವನಲ್ಲಿ ಕಲಿ ಪ್ರವೇಶ ಮಾಡಿದ ಕಲಿ ಹೇಳಿದ ನಿನಗೆ ರಾಜ್ಯವನ್ನು ಕೊಡಿಸ್ತೇನೆ ನಿನಗೆ ದಮಯಂತಿಯನ್ನು ಕೊಡಿಸ್ತೇನೆ ನೀನು ಅಣ್ಣನನ್ನು ನೀನು ಸ್ಪರ್ಧೆಗೆ ಕರೆಯಬೇಕು ಜೂಜಾಟಕ ಅಂತ ಕರೆಯಬೇಕು ಅದನ್ನು ಮಾಡು ಈಗ ಒದ್ದಾಡ್ಕೊಂಡು ಕೂತಿರೋಕ್ಕಿಂತ ಅಲ್ಲಿ ಇಲ್ಲಿ ಪಡಖಾನೆಗಳಲ್ಲಿ ಸರ್ವಸ್ವವನ್ನು ಕೊಡ್ತೇನೆ ಅಂತ ಪ್ರಚೋದನೆ ಮಾಡಿ ಪ್ರಲೋಭನೆ ಮಾಡಿ ಟೆಂಪ್ಟೇಷನ್ ಮಾಡಿ ಅವನು ಬಂದು ಅಣ್ಣನನ್ನು ಒಂದು ದಿವಸ ಚಾಲೆಂಜ್ ಮಾಡಿದ ನಾನು ಎಷ್ಟು ದಿವಸ ಹೀಗೆ ಸ್ವತಂತ್ರನಾಗಿ ಇಲ್ಲದೆ ಅಸ್ವತಂತ್ರನಾಗಿ ಕುದ್ದಿರುವುದಾದ್ರಿಂದ ನಾನು ನೀನು ಒಂದು ವಿಹಾರಕ್ಕೋಸ್ಕರವಾಗಿ ದ್ಯೂತವನ್ನು ಆಡೋಣ ಅಂತ ಹೇಗೆ ಧರ್ಮರಾಜ ಮತ್ತು ಕೌರವರಲ್ಲಿ ಇದು ಸುಹೃದ್ಯೂತ ಅಂತ ಧೃತರಾಷ್ಟ್ರ ಹೇಳಿದಂತೆ ವಿಹಾರಕ್ಕೋಸ್ಕರವಾಗಿ ಜೂ ಎಂಬುದಾಗಿ ಆರಂಭವಾಯಿತು ನಳ ಇಷ್ಟವಿಲ್ಲದೆ ಒಪ್ಪಿಕೊಂಡ ನಳ ಹೇಗೆ ಒಪ್ಪಿಕೊಂಡ ಅದಕ್ಕೆ ಕಥೆ ಹೇಳ್ತಾರೆ ನಳನಲ್ಲಿ ಆಚಾರ ವಿಚಾರ ವಿಹಾರದಲ್ಲಿ ಎಲೆಯೂ ಕಿಂಚಿತ್ತು ತಪ್ಪಿರಲಿಲ್ಲ ಅವನೊಳಗೆ ಕಲಿ ಪ್ರವೇಶ ಮಾಡುವುದಕ್ಕೆ ಹನ್ನೆರಡು ವರ್ಷ ಕಾಲ ಕಾಯ್ದನಂತೆ ಸ್ಪಷ್ಟವಾದ ಮಾತು ಬಾಯಿ ತೊಳೆದೇ ಸಂಧ್ಯಾವನ್ನು ಮಾಡ್ತಿದ್ದ ಕೈಕಾಲು ತೊಳೆದೇ ಮಲಗುತ್ತಿದ್ದ ಇದು ಅಂತರಂಗದ ಆಚಾರ ಬಹಿರಂಗದ ಆಚಾರ ಅಂತ ಹೇಳ್ತೇವೆ ಸ್ನಾನ ಸಂಧ್ಯೆ ಉಪಾಸನ ದೇವರ ಪೂಜೆ ಅಧ್ಯಯನ ದಾನ ಅಗ್ನಿಹೋತ್ರಾದಿಗಳು ಒಂದು ಕಡೆ ಅಂತರಂಗದಲ್ಲಿ ಯಾರಿಗೂ ದ್ರೋಹವನ್ನು ಬಯಸದೆ ಎಲ್ಲರಿಗೂ ಹಿತವನ್ನೇ ಬಯಸುವುದು ಇವೆರಡರಲ್ಲಿ ಸಮಸಮದಲ್ಲಿದ್ದಂಥ ನಳಮಹಾರಾಜನಿಗೆ ಒಂದು ದಿವಸ ರಾತ್ರಿ ಹೊತ್ತಿನಲ್ಲಿ ಕೈಕಾಲು ತೊಳ್ಕೊಡೋದಕ್ಕೆ ಹೋಗಿ ಕೈಕಾಲು ತೊಳ್ಕೊಂಡಿದ್ದೇನೆ ನಮ್ಮ ಭ್ರಮೆಯಲ್ಲಿ ಕೈಕಾಲು ತೊಳೆದೇ ಒಂದು ಮಲಗಿಬಿಟ್ಟ ತಲೆ ಇಡಬೇಕಾದ ಜಾಗದಲ್ಲಿ ಕಾಲು ಕಾಲಿಡಬೇಕಾದ ಜಾಗದಲ್ಲಿ ತಲೆ ಇಟ್ಟದ್ರಿಂದ ಆ ಹೊತ್ತಿನಲ್ಲಿ ಕಲಿ ಅವನಲ್ಲಿ ಪ್ರವೇಶ ಮಾಡಿದ ಪ್ರವೇಶ ಮಾಡಿದವನೇ ಬುದ್ಧಿ ವಿಕಲ್ಪವನ್ನು ಮಾಡಿದ ಈ ಶನಿಕಾಟ ಕಲಿದೋಷ ಅಂತಾರೆ ಅದು ಮಾಡೋ ಕೆಲಸ ಏನು ಬುದ್ಧಿಯನ್ನು ಹಾಳು ಮಾಡುತ್ತೆ ಅದು ವಿಕ್ರಮಾದಿತ್ಯನ ಕಥೆಯಲ್ಲಿ ನಾವು ಶನಿಕಾಟದ ಶನಿ ಮಹಾತ್ಮೆಯನ್ನು ಕೇಳ್ತೇವೆ ಅದನ್ನು ಕೇಳಿದವರಿಗೆ ಶನಿದೋಷ ಬಿಡುತ್ತದೆ ಅಂತಾರೆ ನಾಡನ ಚರಿತ್ರೆ ಕೇಳಿದವರಿಗೆ ಕಲಿಬಾಧೆ ತಪ್ಪುತ್ತೆ ಅಂತ ಹೇಳ್ತಾರೆ ಬಹಳ ಸುಂದರವಾದ ಕಥೆ ಮಹರ್ಷಿ ಅರವಿಂದರು ಇದನ್ನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಟ್ಟಿಗೆ ಭಾಷಾಂತರ ಮಾಡಿದ್ದಾರೆ ಕವಿ ರವೀಂದ್ರನಾಥ್ ಠಾಕೂರರು ಇಲ್ಲಿ ಈಗಾಗಲೇ ಹೇಳಿದ ಕಥೆ ಉಲೂಪಿ ಕಥೆ ಚಿತ್ರಾಂಗದೆ ಕಥೆಯನ್ನು ಸ್ವಲ್ಪ ಮಟ್ಟಿಗೆ ನಾಟಕಾದಿಗಳನ್ನು ಮಾಡಿದ್ದಾರೆ ಮಹಾಭಾರತದಿಂದ ಸ್ಫೂರ್ತಿ ಪಡೆಯದೇ ಇದ್ದವರು ಯಾರು ಭಾರತದ ಸ್ವಾತಂತ್ರ್ಯ ಕಾಲದಲ್ಲಿ ಅನೇಕಾನೇಕರು ನಮ್ಮ ಪರಂಪರೆಯ ಇತಿಹಾಸವೆಲ್ಲ ಕೂಡಿರ್ತಕ್ಕಂಥ ಮಹಾಭಾರತ ಅಂತ ಇದರ ಅನೇಕ ಅಂಶಗಳನ್ನು ಜನಗಳಿಗೆ ಪ್ರಚಾರ ಮಾಡ್ತಾ ಇದ್ದರು ಆ ಕಾಲ ಮುಗಿದು ಹೋಯಿತು ಈಗ ನಾವು ಮತ್ತೆ ಆರಂಭ ಮಾಡೋಣ ಕಲಿ ನಳನಲ್ಲಿ ಪ್ರವೇಶ ಮಾಡಿದ ಆ ಹೊತ್ತಿಗೆ ಸರಿಯಾಗಿ ಪುಷ್ಕರ ಜೂಜ್ಗೆ ಕರೆದ ಆಯಿತು ತಮ್ಮನಿಗೆ ಬೇಜಾರಾಗಿದೆ ಒಂದು ಆಟ ಏನು ಅಂತ ಕೂತ್ಕೊಂಡವನು ದಿವಸಗಟ್ಟಲೆ ವಾರಗಟ್ಟಲೆ ವರ್ಷಗಟ್ಟಲೆ ಆಟ ಆಡಿ ಆಡಿ ಧರ್ಮರಾಜನಂತೆ ತನ್ನ ರಾಜ್ಯವನ್ನು ಕೋಶವನ್ನು ಕುದುರೆಯ ಸೈನ್ಯವನ್ನು ಭೂಮಿಯನ್ನು ಬೊಕ್ಕಸವನ್ನು ಮಂತ್ರಿಗಳನ್ನು ಕೂಡಿಟ್ಟ ಹಣವನ್ನು ರಿಸರ್ವ್ ಫೋರ್ಸ್ ಎಲ್ಲವನ್ನು ಒಂದೊಂದಾಗಿ ಕಳ್ಕೊಂಡು ಕಳ್ಕೊಂಡು ದಮಯಂತಿಗೆ ಸಮಾಚಾರ ಮಂತ್ರಿಗಳ ಮೂಲಕ ತಿಳಿದು ಮಹಾರಾಜರೇ ಮಹಾರಾಜರೇ ನಿಮಗಿಬ್ಬರು ಮಕ್ಕಳಿದ್ದಾರೆ ಇಂದ್ರಸೇನಾ ಅಂತ ಹೆಣ್ಣುಮಗಳು ನಾಳಾಯಿನಿ ಸೇನಾ ಎಂಬ ಗಂಡು ಮಗು ಅವಳಿ ಮಕ್ಕಳು ಅವರನ್ನು ಕೂಡ ಮುಂದೆ ತಳ್ಳಿ ನಮಗೋಸ್ಕರ ಅದು ಯೋಜನೆಸಿ ಅಂತ ಕೇಳುವಾಗ ಮಕ್ಕಳನ್ನು ಹೀನಾಮಾನವಾಗಿ ಬೈದು ಹೋಜಗಾಚಿಗೆ ಅಂತ ದಬ್ಬಿದ್ದಾನೆ ಆ ಜೂಜಿನ ಘಾಟು ಹಾಗೆ ಮಾಡಿಸ್ತು ಅದು ಕಲಿಯ ಒಂದು ಪ್ರಭಾವ ದಮಯಂತಿ ಯೋಚನೆ ಮಾಡಿದ್ಲು ಸರ್ವನಾಶ ಮಾಡುತ್ತೆ ಅಂತ ತನ್ನ ಹಡದ ತಂದೆ ಮನೆಗೆ ಮಕ್ಕಳನ್ನು ರಹಸ್ಯವಾಗಿ ಆಪ್ತ ಸೇವಕ ಸಾರಥಿ ಮೂಲಕವಾಗಿ ಕಳಿಸಿಕೊಟ್ಟು ತಾನಲ್ಲಿಯೇ ಉಳಿದಳು ಗಂಡನ ಏನು ಮಾಡ್ತಾನೆ ಅಂತ ಕೊನೆಯಲ್ಲಿ ಎಲ್ಲವನ್ನೂ ಕಳ್ಕೊಂಡ ಮೇಲೆ ಪುಷ್ಕರ ಇಲ್ಲಿ ಶಕುನಿ ರಾಮ ಮಹಾಭಾರತದಲ್ಲಿ ಧರ್ಮರಾಜನಿಗೆ ಹೇಳಿದ ಹಾಗೆ ನಿನ್ನಲ್ಲಿ ಇನ್ನೂ ಒಂದು ಪಣವಿದೆ ನಿನ್ನ ಹೆಂಡತಿಯನ್ನಿಡು ದಮಯಂತಿಯನ್ನ ಅಂತ ಹೇಳಿದಾಗ ಅಲ್ಲಿ ಧರ್ಮರಾಜನಿಗಿಂತ ಭಿನ್ನವಾಗಿ ಸ್ವಲ್ಪ ಹೆಚ್ಚು ಧರ್ಮ ಇದ್ದದ್ದರಿಂದ ಹೆಂಡತಿಯನ್ನು ಮಾತ್ರ ಇಡೋದಿಲ್ಲ ಅಂಥೇಳಿ ಆ ನಳಮಹಾರಾಜ ಹೆಂಡತಿಯನ್ನು ಒಡ್ಡಿಲ್ಲವೋ ಧರ್ಮರಾಜ ನೀನು ಅವನಿಗಿಂತ ಕಡೆಯಾದೆ ನೋಡು ಹೆಂಡತಿಯನ್ನು ಒಡ್ಡಿದೆ ಎಂಬುದಾಗಿ ಚುಚ್ಚುತ್ತಾರೆ ಇರಿ ಬೃಹದಶ್ವರು ಅಲ್ಲಿಂದಾಚೆಗೆ ಎಲ್ಲವನ್ನೂ ಕಳ್ಕೊಂಡ ಮೇಲೆ ಪುಷ್ಕರ ತನ್ನ ರಾಜ್ಯದಲ್ಲಿರ್ತಕ್ಕದ್ದಲ್ಲ ನೀನು ಎಂಬುದಾಗಿ ಹೊರಗಡಿಹಿ ನಮ್ಮೂರಲ್ಲಿ ಯಾರೂ ರಾಜ್ಯ ಭ್ರಷ್ಟನಾದ ನಳನಿಗೆ ಅನ್ನ ಕೊಡಕೂಡ್ದು ಆಹಾರ ಕೊಡಕೂಡ್ದು ನೆರಳು ಕೊಡಕೂಡ್ದು ವಿಶ್ರಾಂತಿ ಕೊಡಕೂಡ್ದು ಅಂತ ಅವನನ್ನು ಊರನ್ನೇ ಬಿಟ್ಟು ಓಡಿಸಿಬಿಟ್ಟ ವನವಾಸ ಆರಂಭವಾಯಿತು ದಮಯಂತಿ ಅವನನ್ನು ಅನುಸರಿಸಿದಳು ಕಾಡಿನಲ್ಲಿ ಕಲಿದ್ವಾಪರ ಪುರುಷರು ಇವನು ಉಟ್ಟ ಬಟ್ಟೆಯನ್ನು ಅಪಹಾರ ಮಾಡಿದರು ಪಕ್ಷಿ ರೂಪದಲ್ಲಿ ಬಂದು ಇವನು ಆಹಾರ ಒಂದು ಪಕ್ಷಿಯನ್ನು ಹಿಡಿಯೋದಕ್ಕೆ ಹೋದರೆ ಆ ಬಲೆ ಇಲ್ಲದೆ ಬಟ್ಟೆಯನ್ನೇ ಬೀಸಿದ್ರೆ ಬಟ್ಟೆಯನ್ನೇ ಕಿತ್ಕೊಂಡು ಹೋದರು ದಮಯಂತಿ ಹುಟ್ಟಿದ್ದ ಸೀರೆಯಲ್ಲಿ ಅರ್ಧ ಭಾಗವನ್ನು ಹುಟ್ಟುಕೊಂಡು ನೋಡೋ ಧರ್ಮರಾಜ ನಳಮಹಾರಾಜ ಪತ್ನಿ ಸೀರೆ ನೋಡಬೇಕಾಯಿತು ನಿನಗೆ ಆ ಸ್ಥಿತಿ ಬಂದಿಲ್ಲ ಸ್ವಲ್ಪ ವಾಸಿ ನೀನು ಅಂಥೇಳಿ ಅರ್ಧರಾತ್ರಿಯಲ್ಲಿ ದಮಯಂತಿಯನ್ನು ನೋಡಿ ಹಣೆಯನ್ನು ನೇವರಿಸಿ ನಾವು ಹೀಗೆ ಇದ್ದರೆ ನನ್ನ ಜೊತೆಯಲ್ಲೇ ಪೂರ್ತಿ ಕಷ್ಟಪಟ್ಟು ಬಿಡ್ತಾಳೆ ಪಾಪ ಹೆಂಡತಿ ಅದಾಗಬಾರ್ದು ಅಂತ ಸೀರೆಯನ್ನು ಹರಿದು ಒಂದು ಅರ್ಧವಂತಾನ ಸುತ್ತಿಕೊಂಡು ನಿದ್ದೆ ಮಾಡ್ತಾ ಇದ್ದ ದಮಯಂತಿಯನ್ನು ಅವಳಷ್ಟಕ್ಕೆ ಬಿಟ್ಟು ಮುಂದಕ್ಕೆ ಹೋಗುವುದು ಹಿಂದಕ್ಕೆ ಬರುವುದು ಮುಂದಕ್ಕೆ ಹೋಗುವುದು ಹಿಂದಕ್ಕೆ ಬರುವುದು ಅಯ್ಯೋ ಬಿಟ್ಟು ಹೋಗ್ತಲಲ್ಲ ಅಂತ ಸಂಕಟ ಪಡುವುದು ಅದನ್ನು ವ್ಯಾಸರು ಎಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ನಮ್ಮ ಕನ್ನಡದ ಕವಿ ಕನಕದಾಸರಂತೂ ಕಣ್ಣಲ್ಲಿ ನೀರು ಬರೋ ಹಾಗೆ ವರ್ಣಿಸಿದ್ದಾರೆ ಮಕ್ಕಳಿಗೆ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಪಾಠ ಕೇಳ್ತಿದ್ದರು ಪ್ರೈಮರಿ ಮಿಡ್ಲ್ ಸ್ಕೂಲ್ಗಳಲ್ಲಿ ಈಗ ಸಂದರ್ಭವೂ ತಪ್ಪಿ ಹೋಯಿತು ದಮಯಂತಿ ಬೆಳಗ್ಗೆ ಎದ್ದು ನೋಡ್ತಾಳೆ ಗಂಡ ಪಕ್ಕದಲ್ಲಿಲ್ಲ ಅದಕ್ಕೆ ಮೊದಲ ದಿವಸ ಇದು ಚೇದಿ ರಾಜ್ಯಕ್ಕೆ ಹೋಗೋ ಜಾಗ ಇದು ಅಯೋಧ್ಯೆಗೆ ಹೋಗೋ ದಾರಿ ಇದು ನಮ್ಮೂರಿಗೆ ಹೋಗೋ ದಾರಿ ಅಂತ ದಾರಿಗಳನ್ನು ಬೇರೆ ತೋರಿಸಿದ್ದ ಯಾಕ್ರಿ ದಾರಿ ತೋರಿಸ್ತಾ ಇದ್ದೀರಿ ಬಿಟ್ಟು ಹೋಗ್ತೀರಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಸುಮ್ಮನೆ ತೋರಿಸ್ದೆ ಅಂತ ಹೇಳಿದ ಮಾತನ್ನು ನೆನಪಿಸಿಕೊಳ್ತಾಳೆ ಅಂದರೆ ಅವತ್ತೇ ನಾನು ಸಂಕಲ್ಪ ಮಾಡಿದ್ದ ಗಂಡ ಬಿಟ್ಟು ಹೋಗಬೇಕು ಅಂತ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಲ್ಲಲ್ಲಿ ಸ್ವಲ್ಪ ದುಃಖ ದೂರ ದೂರಕ್ಕೆ ಹೋದಾಗ ಒಂದು ಹಾವು ಹೆಬ್ಬಾವು ಕಾಣಿಸಿಕೊಳ್ಳುತ್ತೆ ಅಲ್ಲಿಂದ ಹೇಗೋ ಬಿಡಿಸಿಕೊಳ್ಳೋಣ ಅಂತ ನೋಡಿದ್ರೆ ಆ ಹೊತ್ತಿಗೆ ಅಲ್ಲಿ ಒಬ್ಬ ಬೇಡ್ರವನು ಬಂದು ಹೆಬ್ಬಾವಿನ ಬಾಯಲ್ಲಿ ಹೊಕ್ಕಿದ್ದ ದಮಯಂತಿಯನ್ನು ಹೊರಗೆ ತೆಗೆದು ಹಾವನ್ನು ಕೊಂದು ನೀನು ನನ್ನ ಪತ್ನಿಯಾಗಬೇಕು ಅಂತ ನಿರ್ಬಂಧ ಮಾಡಲಾಗಿ ದಮಯಂತಿ ತನ್ನ ಕಣ್ಣುಗಳ ಪ್ರಭಾವದಿಂದ ಆ ಬೇಡನನ್ನು ಸುಟ್ಟು ಹಾಕಿ ಬಿಡ್ತಾಳೆ ನಾನು ಇಲ್ಲಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಒಂದು ಸಾರ್ಥ ಅಂದರೆ ವರ್ತಕರ ಗುಂಪು ಕ್ಯಾರವಾನ್ ವರ್ತಕರು ಅನೇಕ ಆನೆಗಳ ಮೇಲೆ ಒಂಟಗಳ ಮೇಲೆ ಕುದುರೆಗಳ ಮೇಲೆ ಗಾಡಿಗಳ ಮೇಲೆ ಸರಕುಗಳನ್ನು ಹೇರಿಕೊಂಡು ಚೈದರಾಜ್ಯಕ್ಕೆ ಹೋಗ್ತಾ ಇದ್ದವರು ಅವರ ಮಧ್ಯದಲ್ಲಿ ಸೇರಿಕೊಂಡು ಅಪ್ಪಯ್ಯಗಳಿರ ನಾನು ಸ್ವಲ್ಪ ದಾರಿ ತೋರಿಸಿ ನಾನು ಹೋಗಬೇಕು ಅಂದಾಗ ಅವರು ವೈದ್ಯ ಅಲ್ಲಿದ್ದವರು ಶೆಟ್ರುಗಳು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾಳೆ ಇವಳು ಸಹವಾಸ ನಮ್ಗೆ ಯಾಕೆ ಬೇಕು ಅಂತ ಒಬ್ಬ ಇವಳನ್ನ ಸೇರಿಸ್ಕೊಂಡ್ರೆ ಏನಾಗುತ್ತೋ ಇವ್ನು ನೋಡಿದ್ರೆ ಅವಳು ಸಾಮಾನ್ಯವಾಗಿ ಕಾಣಿಸೋದಿಲ್ಲ ನಮಗೆ ಬೇಡ ಅಂಥೇಳಿ ಆದರೆ ಆ ಸಾರ್ಥದ ಮುಖ್ಯ ಕನಿಕರಗೊಂಡು ಅವಳನ್ನು ಸೇರಿಸಿಕೊಂಡು ಹೋಗ್ತಾರೆ ರಾತ್ರಿ ಬೀಡು ಬಿಟ್ಟಿರುವಾಗ ಕಾಡಾನೆಗಳು ಬಂದು ಆ ವರ್ತಕರು ಮಲಗಿದ ಜಾಗದಲ್ಲಿ ಅನೇಕರನ್ನು ತುಳಿದು ಪದಾರ್ಥಗಳನ್ನೆಲ್ಲ ಚೆಲ್ಲಾಡಿ ಅನರ್ಥ ಮಾಡಿಬಿಟ್ಟು ವರ್ತಕರು ಕೂಗಾಡ್ತಾರೆ ನಾವು ಬೇಡ ಬೇಡ ಅಂತ ಹೇಳಿದ್ವು ಸೇರಿಸ್ಕೊಂಡ ನಮ್ಮ ಯಜಮಾನ ಇವಳನ್ನು ಇವಳು ಮಾರಿ ಇರಬೇಕು ಚಂಡಿ ಇರಬೇಕು ಚಾಮುಂಡಿ ಇರಬೇಕು ರಾಕ್ಷಸಿ ಇರಬೇಕು ಮಾಯಾರೂಪಿಣಿ ಇರಬೇಕು ಹೇಳಿ ಅವರೆಲ್ಲ ಇವಳನ್ನು ಸಿಕ್ಕಾಪಟ್ಟೆ ಆಳಿಗೆ ಬಂದ್ರಂತ ಬೈತಾಳೆ ಚಕ್ರವರ್ತಿಯಾಗಿದ್ದವಳಿಗೆ ಆಮೇಲೆ ಕೊನೆಯಲ್ಲಿ ತಾನೊಬ್ಬಳೇ ಮುಂದಕ್ಕೆ ಬರುವಾಗ ಋಷಿಗಳ ಪ್ರಭಾವದಿಂದ ಒಂದು ತಾಪಸಾಶ್ರಮ ಗೋಚರಿಸುತ್ತೆ ಅಲ್ಲಿ ಹಣ್ಣು ಹಂಪಲು ತಗೊಂಡು ರಾತ್ರಿ ವಿಶ್ರಾಂತಿ ತಗೊಂಡು ಬೆಳಗ್ಗೆ ನೋಡ್ತಾಳೆ ಋಷಿಗಳೂ ಇಲ್ಲ ಆಶ್ರಮವೂ ಇಲ್ಲ ದೇವತೆಗಳು ಮಾಡಿ ಸಹಾಯ ಅಲ್ಲಿಂದ ಮುಂದಕ್ಕೆ ಅಲ್ಲಿ ಇಲ್ಲಿ ವಿಚಾರ ಮಾಡಿಕೊಂಡು ಚೈದಿ ರಾಜ್ಯ ಯಾವುದು ಅಂತ ತಿಳ್ಕೊಂಡು ಚೈದಿ ರಾಜ್ಯಕ್ಕೆ ಬರ್ತಾಳೆ ಜೈದ ದಮಯಂತಿಯ ತಾಯಿಯ ತಂಗಿ ಸುನಂದಾದೇವಿ ಇದ್ದ ರಾಜ್ಯ ಆದರೆ ಆ ಸುನಂದಾದೇವಿಗೆ ಮತ್ತು ಅವಳ ಮಗಳಿಗೆ ಇವಳು ದಮಯಂತಿ ಎನ್ನುವುದು ಗೊತ್ತಾಗಲಿಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೇ ಹೊರತು ಅವಳ ಈ ಸ್ಥಿತಿಯಲ್ಲಿ ಯಾರೂ ಅವಳನ್ನು ನಂಬಲಿಲ್ಲ ಯಾರೋ ಬಂದಿದ್ದಾಳೆ ಒಬ್ಬಳು ಅಸಹಾಯಕ ಸ್ತ್ರೀ ಮುಂದೆ ವಿರಾಟ್ ಪರ್ವದ ಕಥೆಯಲ್ಲಿ ಸುದೇಶ್ನಿಯಲ್ಲಿ ಸೈರಂಧ್ರಿ ವೇಷದಲ್ಲಿ ದ್ರೌಪದಿ ಹೋಗಿ ಸೇರತಕ್ಕ ಕಥೆಯನ್ನು ಇದು ಪ್ಯಾರಲಲ್ ಸ್ಟೋರಿ ಅಂತ ಹೇಳ್ಬೋದು ಧರ್ಮರಾಜನ ಕಥೆಗೆ ಅನುರೂಪವಾದಂತಹ ರೈಲ್ವೆ ಕಂಬಿಯಂತೆ ಪರಸ್ಪರ ಸಾಪೇಕ್ಷವಾದಂತಹ ಒಂದು ಕಥೆ ಇದು ಅಲ್ಲಿ ಅನೇಕ ದಿವಸ ಇದ್ದ ಮೇಲೆ ಒಂದು ದಿವಸ ಭೀಮರಾಜನಿಗೆ ಸಮಾಚಾರ ಹೋಯಿತು ನಳಮಹಾರಾಜ ತನ್ನ ಮಗಳನ್ನು ಬಿಟ್ಟು ಹೋಗಿಬಿಟ್ಟನಂತೆ ಎಲ್ಲಿಯೋ ಈ ಮಗಳಾದರೂ ಇಲ್ಲಿ ಹೋದ್ಲೋಳು ಪತ್ತೆ ಇಲ್ವಲ್ಲ ಪುಷ್ಕರ ರಾಜಭಾರ ಮಾಡ್ತಾ ಇದ್ದಾನಂತೆ ಅಯ್ಯೋ ನಮ್ಮ ಮಳೆಯ ಇಲ್ಲಿ ಹೋದ ನನ್ನ ಮಗಳು ಎಲ್ಲಿ ಹೋದ ಅಂತ ವಿದರ್ಭದ ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನು ಅಲ್ಲಲ್ಲಿ ಊರೂರು ಕಳಿಸಿ ನೀ ನೋಡ್ಕೊಂಬ ಹೋಗು ನನ್ನ ಮಗಳಲ್ಲಿದ್ದಾಳೆ ಅಂತ ಕಳಿಸಲಾಗಿ ಅವನು ಈ ಪಟ್ಟಿ ಲಕ್ಷಣ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳ್ತಾ ಇದ್ರು ಹಳೆ ಕಾಲದಲ್ಲಿ ಒಬ್ಬ ಪುರುಷ ಅಥವಾ ಸ್ತ್ರೀಯ ಅಂಗಾಂಗ ಉಪಾಂಗಗಳಲ್ಲಿ ಲಕ್ಷಣಗಳನ್ನು ನೋಡಿ ಅವುಗಳಿಂದ ಮನುಷ್ಯರ ಯೋಗ್ಯತೆ ಪತ್ತೆ ಮಾಡುವ ಶಾಸ್ತ್ರ ಕಣ್ಣು ಎಷ್ಟು ಉದ್ದ ಇರಬೇಕು ಒಂದು ಕಣ್ಣಿಗೆ ಇನ್ನೊಂದು ಕಣ್ಣಿಗೆ ಎಷ್ಟು ಅಂತರ ಇರಬೇಕು ಮೂಗು ಹೇಗಿರಬೇಕು ಬಾಯಿ ಹೇಗಿರಬೇಕು ಹಣೆಯಲ್ಲಿ ಲಕ್ಷಣ ಏನಿರಬೇಕು ಮಚ್ಚಗಳೆಲ್ಲಿರಬೇಕು ಸುಳಿಯಲ್ಲಿರಬೇಕು ತಲೆಗೂದಲು ಹೇಗಿರಬೇಕು ಕಾಲುಗುರು ಹೇಗಿರಬೇಕು ಇದು ಸಾಮುದ್ರಿಕ ಶಾಸ್ತ್ರ ಇದು ಹನುಮಂತನಿಗೆ ಗೊತ್ತಿತ್ತು ರಾಮಚಂದ್ರ ಸ್ವಾಮಿಗೆ ಗೊತ್ತಿತ್ತು ಕಣ್ಣಿಂದ ಕಾಣದೇ ಸೀತಾದೇವಿಯನ್ನು <coughs> ರಾಮಚಂದ್ರ ಬ್ರಹ್ಮಚಾರಿಯಾದ ಹನುಮಂತನಿಗೆ ವರ್ಣಿಸಿ ಆ ಚಿತ್ರ ಮನಸ್ಸಿಗೆ ಕಟ್ಟಿದ್ದರಿಂದಲೇ ಇವಳೇ ಸೀತೆ ಅಂತ ಪತ್ತೆ ಮಾಡಿದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ ಇದೆಲ್ಲ ನಿಜವಾದ ಶಾಸ್ತ್ರಗಳು ಇವತ್ತು ಸಾಮುದ್ರಿಕ ಶಾಸ್ತ್ರ ಅನ್ನೋದಿಲ್ಲ ಬರೀ ರೇಖಾಶಾಸ್ತ್ರ ಕೈ ನೋಡಿ ಭವಿಷ್ಯ ಅಂತ ಒಂದು ಹೇಳ್ತಾರೆ ಎಷ್ಟೋ ಜನ ಕ್ವಾಕ್ಸ್ ತಾವು ಕಲ್ತ್ಕೊಂಡು ಅಂತ ಹೇಳಿ ದುಡ್ಡು ಸಂಪಾದನೆಗೆ ಅಂತ ಒಂದು ಮಾಡ್ತಾರೆ ಇಂಥದ್ದೊಂದು ಶಾಸ್ತ್ರ ಇತ್ತು ಭಾರತದಲ್ಲಿ ಆ ಸಾಮುದ್ರಿಕ ಶಾಸ್ತ್ರ ಪ್ರಕಾರವಾಗಿ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಈ ಶ್ಯಾಮ ಸಮವಿಭಕ್ತಾಂಗಿ ನೋಡುವುದಕ್ಕೆ ಸುಂದರಿಯಾಗಿದ್ದಾಳೆ ಆ ಶ್ಯಾಮಾಲಕ್ಷಣದ ಸ್ತ್ರೀಯರು ಹೇಗಿರ್ತಾರಂತೆ ಒಂದು ವಾಕ್ಯ ಕೊಡ್ತಾರೆ ಬೇಸಿಗೆಯಲ್ಲಿ ಅವರ ಶರೀರ ತಂಪಾಗಿಯೂ ಚಳಿಗಾಲದಲ್ಲಿ ಬೆಚ್ಚಗೆಯೂ ಗಂಡನಿಗೆ ಉಪಯೋಗಕ್ಕೆ ಅತ್ಯಂತ ಆಹ್ಲಾದಕರವಾಗಿರುವ ಶರೀರ ಅಂತ ಇದು ಒಂದು ವರ್ಣನೆ ಚಕಿತಗೊಳಿಸುತ್ತೆ ನಮಗೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ಎಲ್ಲರ ಮೈ ಒಂದೇ ರೀತಿಯಲ್ಲಿರುವುದಿಲ್ಲ ಇದನ್ನೆಲ್ಲ ಭಾರತೀಯರು ಒಂದು ಕಾಲದಲ್ಲಿ ಶಾಸ್ತ್ರ ಮಾಡಿದರು ಅದನ್ನು ತಿಳ್ಕೊಂಡ ಬ್ರಾಹ್ಮಣ ವಿದರ್ಭದ ಬ್ರಾಹ್ಮಣ ಅಲ್ಲಲ್ಲಿ ಅಲ್ಲಲ್ಲಿ ಹುಡುಕ್ತಾ ಹುಡುಕ್ತಾ ಚೈದ ರಾಜ್ಯದಲ್ಲಿ ಬಂದು ಅಡುಗೆ ಮನೆಯಲ್ಲಿ ಸೇರಿಕೊಂಡಿದ್ಲು ದಮಯಂತಿ ಅವಳನ್ನು ನೋಡಿ ಇವಳೇ ಇರಬಹುದೇ ಅಂತ ಒಂದು ಸಂಶಯ ಉಂಟಾಗಿ ಆ ಚೇಜಿರಾಜನ ಪತ್ನಿಯಲ್ಲಿ ಸುನಂದಾದೇವಿಯ ಕಿವಿಯಲ್ಲಿ ಒಂದು ಹೇಳ್ತಾನೆ ಅಮ್ಮ ನಮ್ಮೂರು ಹುಡುಗಿ ನಳನ ಪತ್ನಿ ವಿದರ್ಭ ರಾಜಕುಮಾರಿ ಭೀಮರಾಜನ ಪುತ್ರಿ ಇವಳೇ ಇರಬೇಕು ಅಂತ ಕಾಣುತ್ತೆ ಯಾವತ್ತು ಬಂದಲು ಇಲ್ಲಿ ಏನಾಯಿತು ಅದೆಲ್ಲ ಕೇಳಿಕೊಂಡು ಹಾ ಹಾ ಹೆಚ್ಚು ಕಮ್ಮಿ ಅದೇ ಸಂದರ್ಭವನ್ನು ಹೋಲುತ್ತೆ ಇವಳು ನಿಜವಾಗಿ ಅವಳೇ ಅಲ್ಲವೋ ಅಂತ ಪತ್ತೆ ಮಾಡುವುದಕ್ಕೆ ಒಂದು ಸ್ಪಷ್ಟವಾದ ಗುರುತನ್ನು ಹೇಳ್ತೇನೆ ನಾಳೆ ಬೆಳಗ್ಗೆ ಅವಳಿಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡುವ ನೆಪದಲ್ಲಿ ಅವಳ ತಲೆಯ ಮೇಲೆ ಬಿಸಿ ನೀರನ್ನು ಹೊಯ್ದು ಎರಡೂ ಹುಬ್ಬುಗಳ ನಡುವೆ ಒಂದು ಮಚ್ಚೆ ಇದೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡು ಪಿಪ್ರುಹು ಸಂಸ್ಕೃತದಲ್ಲಿ ಹೇಳ್ತಾರೆ ಅದು ಕೆಂಪು ಮಜ್ಜೆ ಸ್ತ್ರೀಯರು ಕುಂಕುಮ ಇಟ್ಟುಕೊಳ್ಳುವ ತಿಲಕ ಇಟ್ಟುಕೊಳ್ಳುವ ಜಾಗ ದಮಯಂತಿಗೆ ದೇವರೇ ಮಾಡಿದ್ದು ತಿಲಕ ಅದು ಎರಡು ಹುಬ್ಬುಗಳ ನಡುವೆ ಇದ್ದದ್ದು ಆದ್ದರಿಂದ ಅವಳಿಗೆ ವೈಧವ್ಯ ಯೋಗ ಇಲ್ಲ ಅನ್ನೋದು ಅದು ಇದ್ದರೆ ಅವಳು ದಮಯಂತಿ ಇಲ್ಲದೆ ಆದರೆ ಅವಳ ಬೇರೆ ಅಂತ ಹೇಳಿ ಈ ಪರೀಕ್ಷೆಯನ್ನು ಮಾಡಿ ಚೈದರಾಜ ಪತ್ನಿ ಸುನಂದಾದೇವಿ ನೋಡಲಾಗಿ ಅವಳೇ ದಮಯಂತಿ ಅಂತ ಗೊತ್ತಾಯಿತು ಲಕ್ಷಣವಾಗಿ ಹಣೆಯ ಮಧ್ಯದಲ್ಲಿ ತಿಲಕ ಅವಳಗನ್ನು ತಬ್ಬಿಕೊಂಡು ಅಮ್ಮ ನಿನ್ನ ಮಗಳ ಕಾಣೆ ಏನು ಅನರ್ಥವಾಯಿತು ನನ್ನ ಮನೆಯಲ್ಲಿ ಸೇವೆ ಕೆಲಸ ಮಾಡಿಬಿಟ್ಟಲ್ಲ ಅಂತ ಅವಳು ಅವಳು ಅಂತ ಅಳ್ತಾಳೆ ಅದಾದ ಮೇಲೆ ತಂದೆಯ ಮನೆಗೆ ಹೋಗಿ ಸೇರ್ತಾಳೆ ಉಪಾಯವಾಗಿ ಎರಡು ವರ್ಷ ಆಗಿ ಹೋಯಿತು ನಳನ ಪತ್ತೆಯ ಇಲ್ಲ ಈ ಕಡೆಯಲ್ಲಿ ದಮಯಂತಿಯನ್ನು ಬಿಟ್ಟು ಆಗಲಿ ದನ್ನಡ ಮಹಾರಾಜ ಒಂದೆರಡು ಮೈಲು ದೂರದಲ್ಲಿ ಹೋಗುವಾಗ ಒಂದು ದೊಡ್ಡ ಕಾಳ್ಗಿಚ್ಚು ಕಾಳ್ಗಿಚ್ಚಿನಲ್ಲಿ ಮನುಷ್ಯ ಸ್ವರದಲ್ಲಿ ಒಂದು ಧ್ವನಿ ಕೇಳಿಸ್ತು ಅಯ್ಯೋ ನನ್ನ ಯಾರು ಕಾಪಾಡಿ ನಾನು ನನ್ನ ಯಾರು ಕಾಪಾಡಿ ಅಂತ ಹೇಳಿ ಸುತ್ತಲೂ ನೋಡ್ತಾನೆ ಯಾರೂ ಇಲ್ಲ ಕಾಳಿಗೆ ಚಿನ್ಮದಲ್ಲಿ ಯಾರು ಕೂಗ್ತಾ ಇದ್ದಾರೆ ಅಂದರೆ ಅಲ್ಲೊಂದು ಹೆಬ್ಬಾವು ಸುರುಳಿ ಸುರುಳಿಯಾಗಿ ಸುತ್ತುಕೊಂಡಿತ್ತು ಹೆಬ್ಬಾವಲ್ಲ ಅದು ನಾಗರಾಜ ಅದು ಕರಿ ಬಣ್ಣದ ನಾಗರ ಹಾವು ಘಟಸರ್ಪ ಆ ಹಾವು ನಾನೇ ಕರೆದಿದ್ದು ನಿನ್ನ ನಾನೇ ನಳ ಮಹಾರಾಜ ಅಲ್ಲವೇ ಬಾ ಇಲ್ಲಿ ಬಾ ಇಲ್ಲಿ ನನಗೊಂದು ಉಪಕಾರವನ್ನು ಮಾಡು ನಾನು ವಯಸ್ಸಾಗಿರ್ತಕ್ಕವನು ಇಲ್ಲಿಂದ ಎದ್ದು ಹೋಗೋ ಸಾಮರ್ಥ್ಯವಿಲ್ಲ ನನಗೆ ನನ್ನನ್ನು ಎತ್ಕೊಂಡು ಹೋಗಿ ಕಾಳುಗೆಚ್ಚಿಂದ ಆಸೆಗಿಡಬೇಕು ನೀನು ಇಟ್ಟರೆ ನಾನು ನಿನಗೊಂದು ಉಪಕಾರವನ್ನು ಮಾಡ್ತೇನೆ ಆದರೆ ಹೊರಗೆ ತಗೊಂಡು ಹೋಗುವಾಗ ಅಡಿಗಳನ್ನಿಡುವಾಗ ಒಂದು ಎರಡು ಮೂರು ಅಂತ ಎಣಿಸಿ ಹತ್ತು ಅಂತ ಹೇಳಿ ನನ್ನನ್ನು ಆ ಕಡೆ ಇಡಬೇಕು ಇದು ಆ ಹಾವು ಹೇಳಿತು ಅವನೇ ಕಾರ್ಕೋಟಕ ನಿಮ್ಮ ನಾಗರಾಜ ನಳ ಯೋಚನೆ ಮಾಡಿದ ಹಾವು ಎಲ್ಲರೂ ಮಾತನಾಡುತ್ತೆ ಏನೋ ಆಶ್ಚರ್ಯವಿರಬಹುದು ದೈವ ರಹಸ್ಯ ನೋಡೋಣ ಎಂಬುದಾಗಿ ಆ ಸುರುಳಿಯನ್ನು ಕೈಗೆತ್ತಿಕೊಂಡು ಏಕಂ ದ್ವೇ ತ್ರೀಣಿ चत्वारि ಪಂಚ ಷಟ್ ಸಪ್ತ ಅಷ್ಟ ನವ ದಶ ಹತ್ತು ಅಂತ ಹೇಳಿದ ಕೂಡಲೇ ಸಂಸ್ಕೃತದಲ್ಲಿ ದಶಾನು ಶಬ್ದಕ್ಕೆ ಕಚ್ಚು ಅಂತ ಒಂದರ್ಥವಿದೆ ಕ್ರಿಯಾಪದ ಅವನಾಗಿ ಕೇಳೋ ತನಕ ಕಚ್ಚಬಾರದು ಅಂತ ಹಾವಿಗೂ ಧರ್ಮವಿದ್ದದ್ದು ಅವನು ದಶ ಅಂತ ಕೂಡಲೇ ಹಾವು ಕಚ್ಚಿಬಿಡ್ತು ಅವನನ್ನು ಕಜ್ಜಿದ ಕೂಡಲೇ ಅಡ್ಡ ಮೋರೆಯ ಗಂಟು ಮೂಗಿನ ಜಡ್ಡು ದೇಹದ ಗೊಜ್ಜುಗೊರಲಿನ ಕನಕದಾಸರು ವರ್ಣೆ ಮಾಡುವ ಹಾಗೆ ಇವನು ಮೈ ಅತ್ಯಂತ ಕುರೂಪವಾಯಿತು ಕಪ್ಪು ಬಣ್ಣವಾಯಿತು ಮೂಗು ವಕ್ರವಾಯಿತು ಕಣ್ಣು ಸೊಟ್ಟಾಯಿತು ಹುಬ್ಬು ಸೊಟ್ಟಾಯಿತು ಡೊಳ್ಳು ಹೊಟ್ಟೆಯಾಯಿತು ಏನೆಯ ಉಪಕಾರ ಮಾಡಿ ಆ ಕಡೆ ತಗೊಂಡೋಗಿಟ್ರೆ ನಾನು ಅಲ್ಲ ನೀನು ಕುರೂಪ ಮಾಡಿಬಿಟ್ಟೆಲ್ಲ ಅಂತ ಓಡಾಡ್ತಾನೆ ನಳು ಮಹಾರಾಜ ಅದಕ್ಕೆ ಹಾವು ಹೇಳಿತು ಇಲ್ಲ ಇಲ್ಲ ನೀನು ಈ ರೂಪದಲ್ಲಿ ಹೋದರೆ ಅಜ್ಞಾತವಾಸ ಮಾಡೋಕ್ಕಾಗೋದಿಲ್ಲ ಅಂತ ನಿನಗೆ ಬೇಕೆಂಬುದಾಗಿಯೇ ವೇಷವನ್ನು ಮಾಡಿದ್ದೇನೆ ಇನ್ಮೇಲೆ ನೀನು ಬಾಹುಕ ಅಂತ ಹೆಸರಿಟ್ಕೊಂಡು ಋತುಪರ್ಣರಾಜನ ಅಯೋಧ್ಯೆಗೆ ಹೋಗಿ ಅಲ್ಲಿ ಅನೇಕ ವರ್ಷ ನೀನು ಸೇರಿಕೊಳ್ಳಬೇಕು ಇದೋ ಎರಡು ಹಳದಿ ವಸ್ತ್ರಗಳನ್ನು ಕೊಟ್ಟಿದ್ದೇನೆ ನಿನಗೆ ನಿನ್ನ ಸುಸ್ವರೂಪ ಮತ್ತೆ ಬರಬೇಕು ಅಂತ ಇಷ್ಟವಾದಾಗ ಇವುಗಳಲ್ಲಿ ಒಂದನ್ನು ಧರಿಸಿಕೋ ನೀನು ಐದು ನಿಮಿಷದಲ್ಲಿ ಮತ್ತೆ ನಳನಂತಾಗಿಬಿಡ್ತೀಯೇ ನಾನು ನಾನೇನು ಮಾಡಿದ್ದು ಉಪಕಾರವೇ ಹೊರತು ಅಪಕಾರವಲ್ಲ ಅಂಥೇಳಿ ಕಾರ್ಕೋಟಕ ಹೋಗಿಬಿಟ್ಟ ಈ ಕಡೆಯಲ್ಲಿ ಅಲ್ಲಿ ಹೋಗಿ ಸೇರಿದರೆ ಆ ಋತುಪರ್ಣ ರಾಜ ಅತ್ಯಂತ ಧರ್ಮಶಾಲಿಯಾದವನು ಇವನನ್ನು ನೋಡಿ ಯಾರು ಯಾಕೆ ಬಂದಿದ್ದೀಯ ಏನು ಅಂತ ಕೇಳಲಾಗಿ ಏನು ಹೇಳ್ತಾನೆ ಹಳೆಯ ಚರಿತ್ರೆಯನ್ನು ಸ್ವಾಮಿ ನಾನು ನಳಮಹಾರಾಜನ ಸಾರಥಿಯಾಗಿದ್ದೆ ಅವರೆಲ್ಲೋ ಜೂಜಲ್ಲೆಲ್ಲ ಕಳ್ಕೊಂಡು ಕಾಡಿಗೆ ಹೋಗ್ಬಿಟ್ರು ನನಗೆ ಆಶ್ರಯ ಇಲ್ಲದೆ ಹೋಯಿತು ನಿಮ್ಮಲ್ಲಿ ಆ ಸಾರಥಿ ಕೆಲಸ ಇದೆ ಅಂತ ಕೇಳಿ ನಿಮ್ಮ ಸೇವೆಯಲ್ಲಿರಬೇಕು ಅಂತ ಬಂದಿದ್ದೆ ನನಗೊಂದು ಕೆಲಸ ಕೊಡಿ ಅಂತ ಕೇಳಿ ಅವನನ್ನು ಪರೀಕ್ಷೆ ಮಾಡುವುದಕ್ಕೆ ಈಗಾಗಲೇ ಅದೇ ದೇಶಕ್ಕೆ ಬಂದಿದ್ದವನು ಇನ್ನೊಬ್ಬ ಅಲ್ಲಿ ನಳಸಾರಥಿಯೇ ಬಂದು ಸೇರಿಕೊಂಡಿದ್ದ ಪರ್ಣಾದನೆಂಬುವನು ಅವನಿಗೂ ಗೊತ್ತಾಗಲಿಲ್ಲ ಇವನೇ ನಳಮಹಾರಾಜ ಎಂಬುದಾಗಿ ಪರ್ಣಾದನಿಗೆ ಹೇಳಿದ ಪರ್ಣ ಇವನು ಒಳ್ಳೆಯ ಸಾರಥ್ಯೋ ಅಲ್ವೋ ಪರೀಕ್ಷೆ ಮಾಡಿ ನೋಡು ಕುದುರೆ ಶಾಲೆಯಲ್ಲಿ ಅವರನ್ನು ಬಿಟ್ಟಾಗ ನಾಳು ಮಹಾರಾಜ ಒಂದೊಂದೇ ಕುದುರೆಯನ್ನು ನೋಡಿ ನೋಡಿ ಅದರ ತಲೆ ಮೇಲಿದ್ದ ಸುಳಿಗಳು ಬಾಲದ ಲಕ್ಷಣ ಗೊರಸು ಮುಂತಾದವನ್ನು ನೋಡಿ ಇದು ಒಳ್ಳೆಯ ಕುದುರೆ ಇದು ಒಳ್ಳೆ ಕುದುರೆ ಅಲ್ಲ ಅಂತ ನೋಡುತ್ತಿದ್ದ ರಹಸ್ಯದಲ್ಲಿ ಕಂಡು ಇಲ್ಲ ಒಳ್ಳೆ ಸಾರಥಿ ನಮ್ಮ ಕೆಲಸಕ್ಕೆ ಬರ್ತಾನೆ ಒಬ್ಬರಿಗಿಬ್ಬರು ಸಾರಥಿ ಇದ್ರೆ ಅಡ್ಡಿ ಇಲ್ಲ ಅಂಥೇಳಿ ಅವನು ಶಿಫಾರಸು ಮಾಡಲಾಗಿ ನಳಮಹಾರಾಜ ಮಹಾರಾಜ ನನ್ನ ಬಳಿಯಲ್ಲಿ ಅನೇಕ ಕಾಲ ಉಳಿಯುತ್ತಾನೆ